ಎಲ್ಲ ರೂಪವು ತಾನಂತೆ ಜೀವ ಎಲ್ಲಲ್ಲಿಯೂ ತಾನಿಹನಂತೆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಲ್ಲರ ಕಣ್ಣಿಗೆ ಕಲ್ಲಂತೆ ಜೀವ ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ ದೃಶ್ಯ ದೃಶ್ಯ ಗತಾನಂತೆ ಶಿವ ದೃಶ್ಯ ದೃಶ್ಯ ಗತಾನಂತೆ ಶಿವ ಗಾನಂ ಶಿವಾ ದೃಶ್ಯದಾನಂತೆ ದೃಶ್ಯಾ ದೃಶ್ಯವ ಎರಡನಡು ಶಾಶ್ವತನಾದವಾನ ಶಿವ ಎಲ್ಲ ರೂಪುಧಾನಂತೆ ಶಿವ ಎಲ್ಲಲ್ಲಿಯುತಾನಿ ತಾನಿಹನಂತೆ ಶಿವ ಎಲ್ಲುತಾನ